ಸ್ಮರಾಮಿ ಭವಸಂತಾಪಹಾನಿದ ಅಮೃತಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ ಭವಸಂತಾಪ ಹಾನಿದ ಅಮೃತಸಾಗರ ಸಂಸಾರದ ತಾಪಕ್ಕೆ ಹಾನಿಯನ್ನು ಕೊಡುವ ಅಮೃತದ ಸಾಗರದಂತೆ ಇರುವಂತಹ ಪೂರ್ಣಾನಂದಸ್ಯ ರಾಮಸ್ಯ ಪೂರ್ಣಾನಂದನಾದ ಶ್ರೀ ಮೂಲರಾಮಚಂದ್ರನ ದಿಗ್ವಿಜಯ ರಾಮಚಂದ್ರನ ಸಾನುರಾಗಾವಲೋಕನಂ ಸ್ಮರಾಮಿ ಅನುರಾಗ ಅನುರಾಗ ಸಹಿತವಾದಂತಹ ಏನು ಅವಲೋಕನಾದ ಅವನ ನೋಟ ಅದನ್ನು ಚಿಂತನೆ ಮಾಡ್ತೀನಿ ದೇವರು ನನ್ನನ್ನು ಆನಂದದಿಂದ ಅನುಗ್ರಹ ಬುದ್ಧಿಯಿಂದ ನೋಡ್ತಾ ಇದ್ದಾನೆ ಅಂತ ಚಿಂತನೆ ಮಾಡಿದರೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ